ವೇದಾಂತ ಶ್ರವಣಕ್ಕೆ ಉತ್ಸುಕನಾಗಿದ್ದಾನೆ ಧೃತರಾಷ್ಟ್ರ ಇವನಿಗೆ ವೇದಾಂತ ಹೇಳಿ ಕೇಳಿ ಏನು ಪ್ರಯೋಜನ ಸಂಜಯನನ್ನು ಕೇಳ್ತಾನೆ ಮುಂದೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಸಂಜಯ ನೀನು ನಾನು ಒಬ್ಬರೇ ಗುರುಗಳು ವೇದವ್ಯಾಸರ ಶಿಷ್ಯರು ನೀನೇನೇ ಕೇಳಿದ್ದೆ ಅದೆಲ್ಲ ನಾನು ಕೇಳಿದ್ದೇನೆ ನನಗೇನು ಮನಸ್ಸಿಗೆ ಉಳಿದಿಲ್ಲ ನಿನಗೆಲ್ಲ ಉಳಿದಿದೆ ಏನು ವ್ಯತ್ಯಾಸ ಅಂತ ಕೇಳಿದ ಅನೇಕರ ಅನುಭವದಲ್ಲಿವೆ ನೋಡಿ ಒಂದೇ ಕ್ಲಾಸು ಒಂದೇ ಮೇಷ್ಟ್ರು ಪಾಠ ಹೇಳ್ತಾರೆ ಒಬ್ಬ ಚೆನ್ನಾಗಿ ಗ್ರಹಿಸಿದ್ದಾನೆ ಆಚರಣೆಗೆ ತರ್ತಾನೆ ಇನ್ನೊಬ್ಬ ಏನು ಅದನ್ನು ಉಳಿಸಿಕೊಂಡು ಇಲ್ಲ ಅವನ ತಲೆಯಲ್ಲಿ ಉಳಿದಿಲ್ಲ ಅದು ಆಚರಣೆಗೂ ಬರ್ತಾ ಇಲ್ಲ ವ್ಯತ್ಯಾಸ ಏನು ಇದು ಇದು ಧೃತರಾಷ್ಟ್ರ ಹಣೆ ಬರಹ ನಾವು ವಿದ್ಯಾ ಸ್ಥಾನಗಳಲ್ಲಿ ಧೃತರಾಷ್ಟ್ರರಂತಹ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದೇವೆಯೇ ಇಲ್ಲವೇ ನಾವು ಇವತ್ತು ಕೇಳಿಕೊಳ್ಳಬೇಕು ಅದಕ್ಕೆ ಅವನು ಹೇಳ್ತಾನೆ ಮಾಯಾಮ್ನ ಸೇವೆ ಭದ್ರಂತೆ ನವೃಥಾ ಧರ್ಮಮಾಚರೆ ಶುದ್ಧ ಭಾವಂಗತೋ ಭಕ್ತ್ಯ ಶಾಸ್ತ್ರಾದ್ವೇದ್ಮಿ ಜನಾರ್ದನಂ ಮಾಯಾಮ್ನ ಸೇವೆ ಕಪಟಾಚರಣೆಯನ್ನು ಮಾಡ್ತಾ ಇಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನೀವು ಮಾಡಿದ್ದೀರಿ ಮಾಯಾಮ್ನ ಸೇವೆ ಭದ್ರಂತೆ ನ ಧರ್ಮಮಾಚರೇ ತೋರಿಕೆ ಬೂಟಾಟಿಕೆ ಧರ್ಮನ ಮಾಡ್ತಾ ಇಲ್ಲ ಶುದ್ಧ ಭಾವಂಗತೋ ಭಕ್ತಿಯ ಪರಿಪೂರ್ಣ ಶುದ್ಧ ಭಾವದಲ್ಲಿ ಶಾಸ್ತ್ರ ದ್ವೇದ್ಮಿ ಜನಾರ್ದನಂ ಗುರುಗಳು ಹೇಳಿಕೊಟ್ಟ ಮಾತಿನಲ್ಲಿ ಕೃಷ್ಣನೇ ದೇವರು ಅವತಾರ ಅಂತ ನನಗೆ ಸ್ಪಷ್ಟವಾಗಿದೆ ನಿಮ್ಮ ಕೃಷ್ಣ ಅಂದರೆ ಗೋಕುಲದ ಬಲ್ಲ ಬಾಲಕ ಅಂತ ತಿಳ್ಕೊಂಡಿದ್ದೀರಿ ವಸುದೇವನ ಮಗ ಅಂತ ತಿಳ್ಕೊಂಡಿದ್ದೀರಿ ಅವನೇ ಭಗವಂತ ಅಂತ ನಿಮಗೆ ಮನಸ್ಸಿಗೆ ಬರ್ತಾ ಇಲ್ಲ ಒಬ್ಬರು ಹೇಳಿದ್ರು ಬರೀ ಸ್ಟೇಟ್ಮೆಂಟಿಂದ ಆ ದೇವರೆಲ್ಲ ಕಡೆ ಇದ್ದಾನೆ ಬರೋದು ಇರ್ಬೋದು ಅಂತಾರೆ ನ್ಯೂಸ್ ಆಗ್ತದೆ ನ್ಯೂಸ್ ಬೇರೆ ಇನ್ಫಾರ್ಮೇಷನ್ ಬೇರೆ ನಾಲೆಡ್ಜ್ ಬೇರೆ ವಿಸ್ಡಮ್ ಅನ್ನೋದು ಬೇರೆ ಇಂಗ್ಲೀಷ್ನಲ್ಲಿ ಶಬ್ದಗಳು ವ್ಯತ್ಯಾಸ ಹೇಳ್ತಾರೆ ಅನುಭವಾತ್ಮಕ ಜ್ಞಾನ ಉಂಟಾಗಬೇಕು ಒಬ್ಬ ನಾಸ್ತಿಕ ಗಾಡ್ ಈಸ್ ನೋ ವೇರ್ ಅಂತ ಬರೆದು ಅದನ್ನು ಓದು ಅಂತ ಕೇಳಿದಂಥ ಒಬ್ಬ ಹುಡುಗನಿಗೆ ಅದನ್ನು ಹುಡುಗ ಏನು ಮಾಡ್ದ ಆ ನೋವೇರ್ ಅನ್ನೋದನ್ನು ಗಾಡ್ ಈಸ್ ನೌ ಹಿಯರ್ ಅಂತ ಬಿಡಿಸಿ ಓದ್ದ ನೋವೇರ್ ಅನ್ನೋ ಸ್ವಾಮಿ ರಾಮತೀರ್ಥರ ಕಥೆ ಇದು ಯಾತಕ್ಕೆ ಹೇಳ್ತೆ ಅವರವರ ಭಾವಕ್ಕೆ ತಕ್ಕಂತೆ ಸ್ಪೆಲ್ಲಿಂಗ್ ಜೋಡಿಸ್ಕೊಳ್ಬೋದು ಸ್ಪೆಲ್ಲಿಂಗನ್ನು ಬಿಡಿಸ್ಬೋದು ಒಬ್ಬರಿಗೆಲ್ಲ ಕಾಡುತ್ತೆ ವಿಶ್ವಂ ವಿಷ್ಣು ಇನ್ನೊಬ್ರಿಗೇನು ಕಾಣಿಸೋದಿಲ್ಲ ಆದ್ದರಿಂದ ಆಚಾರ ಹೀ ನನಗೆ ಅನುಷ್ಠಾನದಲ್ಲಿ ಏನನ್ನೂ ತರದೇ ಇದ್ದವನಿಗೆ ಎಷ್ಟು ಜ್ಞಾನ ಹೇಳಿ ಏನು ಪ್ರಯೋಜನ ಆದರೆ ಅವನು ಆಸೆ ಪಟ್ಟಿದ್ದಾನೆ ಲೋಕಕ್ಕೊಳ್ಳೇದಾಗಲಿ ಮಹಾಭಾರತದಲ್ಲಿ ಬರಲಿ ಅಂತ ವ್ಯಾಸರು ಇದನ್ನು ಸೇರಿಸಿದ್ದಾರೆ ವಿದುರ್ನನ್ನು ಕೇಳಿದ ನೀ ಹೇಳು ವೇದ ಅಂತ ವಿದುರ ಹೇಳಿದ ಶೂದ್ರಯೋ ನಾವಹಂ ಜಾತೋ ನಾತೋ ಅನ್ಯತಿ ವಕ್ತು ಮುತ್ಸಹೇ ನಾನು ಶೂದ್ರ ಜನ್ಮದಲ್ಲಿ ಹುಟ್ಟಿದ್ದೇನೆ ಅದರಿಂದ ಅದನ್ನು ಹೇಳಬಾರದು ಅವನಿಗೆ ಅದು ವೃತ್ತಿ ಶೂದ್ರರು ವೇದ ಹೇಳಬಾರ್ದು ಅಂದರೆ ಅರ್ಥ ಇನ್ನೊಬ್ರಿಗೆ ಪಾಠ ಹೇಳಬಾರ್ದು ಅಂತ ಅದರ ಅರ್ಥ ತಿಳ್ಕೊಳ್ಬಹುದು ಬ್ರಾಹ್ಮಣ ವ್ಯವಸಾಯ ಮಾಡಬಾರ್ದು ವೈಶ್ಯರು ಕತ್ತಿ ಹಿಡಿಯಬಾರದು ಕತ್ತಿ ಹಿಡಿಯೋರು ಹೊಲ ಉಳಬಾರದು ಇದು ಒಂದು ಕಾಲದಲ್ಲಿ ಅವರವರ ವೃತ್ತಿ ಅವರವರೇ ಮಾಡಲಿ ಅಂತ ಯಾಕೆ ಬಂತು ಇವತ್ತು ನಾವು ಅದನ್ನು ಜಾತಿ ಅಂತ ಮಾಡಿ ಕೋರಿಸಿದ್ದೇವೆ ಇದು ಬಂಚಿಂಗ್ ಇದು ಒಂದೊಂದು ವೃತ್ತಿಗೆ ಸಂಬಂಧ ಇವತ್ತು ನೂರಾರು ವೃತ್ತಿಗಳಿವೆ ಲಾಟ್ರಿ ಟಿಕೆಟ್ ಒಬ್ಬ ಮಾಡ್ತಾನೆ ಇನ್ನೊಬ್ಬ ಎಲೆಕ್ಷನ್ ಪೋಲಿಂಗ್ ಏಜೆಂಟ್ ಆಗಿ ಯಾವ ವೃತ್ತಿಯಲ್ಲಿ ಬರ್ತಾರೆ ಇವರು ಬ್ರಾಹ್ಮಣರೇ ಕ್ಷತ್ರಿಯರೇ ಒಬ್ಬ ಡಿ ಟಿ ಪಿ ಮಾಡ್ತಾನೆ ಇವ ಬ್ರಾಹ್ಮಣನೇ ಕ್ಷತ್ರಿಯನೇ ಇದು ಹೊಂದುವುದಿಲ್ಲ ಇವತ್ತು ನಾವು ಅದೆಲ್ಲ ಬಿಟ್ಟಾಯಿತು ಆದ್ದರಿಂದ ಇದು ನನ್ನ ವೃತ್ತಿಗೆ ಸಂಬಂಧಪಟ್ಟಿಲ್ಲ ಅದನ್ನು ಹೇಳ್ತಕ್ಕವ್ರನ್ನ ನಾನು ಕರೆಸ್ತೇನೆ ಇದು ಬ್ರಾಹ್ಮಿ ವಿದ್ಯೆ ಇದು ಬ್ರಾಹ್ಮೀಂ ಹಿಯೋ ನಿಮಾಪನ್ನ ಸುಗುಹ್ಯಮಪಿಯೋ ವದೇತಿ ನ ತೇನ ಗರ್ಹ್ಯೋ ದೇವಾನಾಂ ತಸ್ಮಾದೇ ತದ್ಭವೀಮಿತೆ ಕುಮಾರಸ್ಯತು ಯಾ ಬುದ್ಧಿ ವೇದತಾಂ ಶಾಶ್ವತೀಮಹಂ ಬ್ರಹ್ಮಮಾನಸ ಪುತ್ರರು ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತ ಎಂಬ ನಾಲ್ವರು ಬ್ರಹ್ಮಮಾನಸಪುತ್ರರು ಪುತ್ರರು ಸರ್ವದಾ ಐದು ವರ್ಷದ ಮಕ್ಕಳಂತಿರ್ತಕ್ಕವರು ಇವರ ಕಥೆ ಭಾಗವತದಲ್ಲಿ ಬರ್ತದೆ ಜೈ ವಿಜಯರಿಗೆ ಶಾಪವನ್ನು ಕೊಟ್ಟವರು ಅವರಿಗೆ ಸಂಸಾರವಿಲ್ಲ ಭಗವಂತನ ಅನುಭವ ಹೊರತು ಬೇರೊಂದು ಅನುಭವಕ್ಕೆ ಬರೋದಿಲ್ಲ ಅಂಥವರಲ್ಲಿ ಸನತ್ ಸುಜಾತರೆಂಬವರನ್ನು ಧ್ಯಾನ ಮಾಡ್ತಾನೆ ವಿದುರ ಧ್ಯಾನ ಮಾಡಿದ ಕೂಡಲೇ ಪ್ರತ್ಯಕ್ಷರಾದರು ಏನಯ್ಯ ಬೇಕು ಏನಿಲ್ಲ ನಮ್ಮ ಮಹಾರಾಜರು ನಿದ್ದೆ ಬರ್ತಾ ಇಲ್ವಂತೆ ಅವರು ವೇದಾಂತ ಕೇಳಬೇಕಂತೆ ಅವ್ರಿಗೆ ಉಪದೇಶವನ್ನು ಕೊಡಿ ಸರಿ ಅರಮನೆ ಒಳಕ್ಕೆ ಹೋದರು ಅವ್ರಿಗೊಂದು ಬಂಗಾರದ ಪೀಠವನ್ನು ಹಾಕಿದರು ಮುನಿಗಳು ಕೂತ್ಕೊಂಡು ಧೃತರಾಷ್ಟ್ರ ಏನಯ್ಯ ಬೇಕು ಅಂತ ಕೇಳಿದರು ಧೃತರಾಷ್ಟ್ರ ಮುಖ್ಯವಾಗಿ ಹದಿನೈದು ಪ್ರಶ್ನೆಗಳನ್ನು ಕೇಳ್ತಾನೆ ಆ ಹದಿನೈದು ಪ್ರಶ್ನೆಗೆ ಹದಿನೈದು ಉತ್ತರಗಳನ್ನು ಕೊಡ್ತಾರೆ ಅನೇಕರಿಗೆ ಇದರಲ್ಲಿ ಋಷಿ ಬರ್ಬೋದು ಬರದೇ ಇರಬಹುದು ಸುಮ್ಮನೆ ಪ್ರಶ್ನೆಗಳನ್ನು ಹೇಳಿ ತೋರಿಸ್ತೇನೆ ನೋಡಿ ಮೊದಲನೇ ಪ್ರಶ್ನೆ ಇದಲ್ಲದೆ ಬೇರೆ ಪ್ರಶ್ನೆಗಳಿವೆ ಸಣ್ಣ ಸಣ್ಣದು ಆಮೇಲೆ ಹೇಳೋಣ ಅಮೃತತ್ವ ಅಂತ ಒಂದಿದೆ ಅಂತಾರೆ ಸಾಯದೇ ಇರುವ ಪದವಿ ಅಂತ ಅದು ನಿಜವೇ ಅದು ನಿಜವಾಗಿದ್ದ ಪಕ್ಷದಲ್ಲಿ ಮೃತ್ಯು ಅಂದ್ರೇನು ಎರಡನೇ ಪ್ರಶ್ನೆ ಪುಣ್ಯಲೋಕಗಳು ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡಿ ಕೆರೆ ಕಟ್ಟೆ ಕಾಲುವೆ ಕಟ್ಟಿಸಿ ಗೋಶಾಲೆ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಬಡವರನ್ನು ರಕ್ಷಿಸ್ತಾನೆ ಇದು ಇದರಿಂದ ಅವನಿಗೆ ಪುಣ್ಯಲೋಕ ಬರ್ತದೆ ಇಂದ್ರಾದಿ ಲೋಕ ಬರ್ತದೆ ಅಂತಾರೆ ಅದು ಅಮೃತ ಪದವಿ ಅಲ್ಲ ಅಂತಾರೆ ಯಾಕೆ ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ಮೋಕ್ಷ ಬರೋದಿಲ್ಲ ಭಗವಂತನನ್ನು ನಿಯಂತ್ರಿಸಬಲ್ಲವರು ಯಾರು ಲೋಕವನ್ನು ನಿಯಂತ್ರಿಸುವವನು ಭಗವಂತ ಭಗವಂತನ ನಿಯಂತ್ರಿಸಬಲ್ಲವರು ಯಾರು ನಾಲ್ಕನೇ ಪ್ರಶ್ನೆ ಲೋಕದಲ್ಲಿ ಧರ್ಮವೆಂಬುದು ಪ್ರಬಲವೋ ಪಾಪವೆಂಬುದು ಪ್ರಬಲವೋ ಐದನೇದು ಪರಮಪದ ಸುಪ್ರೀಂ ಸ್ಟೇಟ್ ಅಂತ ಹೇಳ್ತೇವೆ ವೈಕುಂಠ ಅಂತ ಹೇಳ್ತಾರೆ ಅದು ಎಲ್ಲಿದೆ ಆಮೇಲೆ ಮುಂದಿನ ಪ್ರಶ್ನೆ ಏನು ಕೇಳ್ತಾನೆ ಮೌನ ಅಂದರೇನು ಮೌನದ ಫಲ ಎಂಥದ್ದು ಏಳನೇ ಪ್ರಶ್ನೆ ವೇದ ಓದಿದರೆ ಪಾ ಪಾಪನಾಶವಾಗುತ್ತದೆಯೇ ಪಾಪನಾಶ ಆಗುವುದಕ್ಕೆ ಬೇರೆ ದಾರಿ ಇದೆಯೇ ಎಂಟನೇದು ಬ್ರಾಹ್ಮಣರು ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಇವತ್ತು ಅನೇಕರು ಪ್ರಶ್ನೆ ಮಾಡುವುದು ಆ ಬ್ರಾಹ್ಮಣರ ಹೆಚ್ಚಳ ಯಾವುದರಲ್ಲಿದೆ ಅವರ ದೊಡ್ಡಷ್ಟಿಗೆ ಒಂಬತ್ತನೇದು ತಪಸ್ಸು ಸಮೃದ್ಧವಾಗುವುದು ಹತ್ತನೇ ಪ್ರಶ್ನೆ ಎಷ್ಟು ವೇದ ಓದಬೇಕು ವೇದ ಅನ್ನೋದು ಒಂದಿದೆಯೋ ಹಲವಿದೆಯೋ ಅದಾದಮೇಲೆ ಮುಂದಿನ ಹನ್ನೆರಡನೇ ಪ್ರಶ್ನೆ ಬ್ರಹ್ಮವಿದ್ಯಾ ಪ್ರಾಪ್ತಿ ಆಗುವುದು ಹೇಗೆ ಹದಿಮೂರನೇದು ಬ್ರಾಹ್ಮಣ್ಯ ಪ್ರಾಪ್ತಿ ಹೇಗೆ ಬ್ರಹ್ಮವಿದ್ಯಾ ಪ್ರಾಪ್ತಿ ಬೇರೆ ಬ್ರಾಹ್ಮಣ ಜನ್ಮ ಬರುವುದು ಬೇರೆ ಹದಿನಾಲ್ಕನೇ ಪ್ರಶ್ನೆ ಬ್ರಹ್ಮಚರ್ಯ ಪ್ರಾಪ್ತಿ ಹೇಗೆ ಹದಿನೈದು ಎದೆ ಒಡಿಸೋ ಪ್ರಶ್ನೆ ಪರಮಾತ್ಮ ಅಂದರೆ ಹೇಗಿರ್ತಾನೆ ಇದನ್ನು ಕೇಳಿ ನಗಬೇಕು ಅಳಬೇಕು ನೋಡಿ ಧೃತರಾಷ್ಟ್ರ ಹುಚ್ಚನೆ ಜಾಣನೆ ಇಷ್ಟು ಪ್ರಶ್ನೆ ಕೇಳುವವನು ಎಲ್ಲೆಲ್ಲೋ ಕೇಳಿರ್ತಾನೆ ಮನಸ್ಸಿನ ಆಳಕ್ಕೆ ಹೋಗಿರೋದಿಲ್ಲ ಬಿತ್ತುವ ಬೀಜ ಭತ್ತ ನಿಮ್ಮ ಕೈಲಿದೆ ಬೆಳೆದು ಕೊಡುವ ಭೂಮಿ ನಿಮ್ಮ ಕಾಲ ಕೆಳಗೆ ಇದೆ ನಾಲೆ ನೀರು ಪಕ್ಕದಲ್ಲಿಯೇ ಇದೆ ಆದರೆ ಬೆಳೆ ಬೆಳೆಯೋದಿಲ್ಲ ಯಾತಕ್ಕೆ ನೀವು ಭೂಮಿಯನ್ನೇ ಅಗತ್ಯ ಮಾಡಿಲ್ಲ ಸುಮ್ಮನೆ ಹಾಗೆ ಬೀಜ ಚೆಲ್ಲಿಬಿಟ್ರೆ ಪಕ್ಷಿಗಳು ಬಂದು ತಿಂದುಕೊಂಡು ಹೋಗಿಬಿಡ್ತವೆ ಭತ್ತ ಭೂಮಿ ಒಳಕ್ಕೆ ಹೋಗಬೇಕು ಭೂಮಿಯನ್ನು ಹದ ಮಾಡಿ ಚೆನ್ನಾಗಿ ಉತ್ತು ಎಷ್ಟು ಆಳದಲ್ಲಿ ನಡಬೇಕೋ ಅಷ್ಟು ಆಳಕ್ಕೆ ನಡಬೇಕು ಭತ್ತದ ಸಸಿ ಒಂದು ಎರಡು ಇಂಚು ಮೂರು ಇಂಚು ಕೆಳಗಿದ್ರೆ ಸಾಕು ಇಪ್ಪತ್ತಡಿ ಆಳಕ್ಕೆ ಹಾಕಿಬಿಟ್ರೆ ಬೆಂದೋಗಿಬಿಡುತ್ತೆ ಅದು ಮಾವಿನ ಬೀಜವಾದರೆ ತೆಂಗಿನ ಬೀಜವಾದರೆ ಅಡಿಕೆ ಬೀಜವಾದರೆ ವ್ಯವಸಾಯಗಾರರನ್ನು ಕೇಳಿ ಯಾವ್ಯಾವ ಎಷ್ಟೆಷ್ಟು ಆಳಕ್ಕೆ ಹಾಕಬೇಕು ಹಾಗೆ ಉಪದೇಶದಲ್ಲಿ ರಾಜನೀತಿ ಉಪದೇಶದ ಆಳ ಬೇರೆ ಬ್ರಹ್ಮವಿದ್ಯಾ ಉಪದೇಶ ಬೇರೆ ಸೈಕಾಲಜಿ ಅನ್ನೋದು ಬೇರೆ ಎಷ್ಟೋ ಶಾಸ್ತ್ರ ಕಲ್ತ್ಕೊಳ್ತಾರೆ ಸಮಾಜಶಾಸ್ತ್ರ ಅಂತಾರೆ ವಿಜ್ಞಾನ ಅಂತಾರೆ ಭೌತ ವಿಜ್ಞಾನ ಅಂತಾರೆ ಎಲ್ಲರೂ ಮೇಡಮ್ ಕ್ಯೂರಿ ಆಗೋದಿಲ್ಲ ಯಾವಳೋ ಒಬ್ಬಳು ಎರಡು ನೊಬೆಲ್ ಪ್ರೈಸ್ ತಗೊಂಡವಳು ಅವಳೊಬ್ಬಳೆ ಅಲ್ಪಾಯುಷ್ಯದಲ್ಲಿ ಕ್ಷಯರೋಗದಲ್ಲಿ ಹೋಗಿಬಿಟ್ಲು ಪೋಲೆಂಡಿನ ಹುಡುಗಿ ರಷ್ಯಾದವರು ಆಕ್ರಮ ಮಾಡಿದ್ದ ಕಾಲ ಎಷ್ಟು ಕಷ್ಟಪಡ್ತಾಳೆ ವಿದ್ಯೆ ಅವಳೊಂದು ತಪಸ್ಸು ರೇಡಿಯಂ ಕಂಡು ಹಿಡಿದ್ಲು ಆ ರೇಡಿಯೇಷನಿಂದ ಹಾಳಾಗಿಬಿಟ್ಲು ಎರಡು ನೊಬೆಲ್ ಪ್ರೈಸು ಗಂಡನೂ ನೊಬೆಲ್ ಪ್ರೈಸ್ ತಗೊಂಡವನು ಅದಕ್ಕೆ ಹೇಳ್ತೇವೆ ಅಂದರೆ ಎಲ್ಲರೂ ಆ ಕೆಲಸ ಯಾಕೆ ಮಾಡೋದಿಲ್ಲ ಅಂದರೆ ಆ ಜಿಜ್ಞಾಸೆ ನಾನು ಕಲಿಬೇಕು ತಿಳಿಬೇಕು ನ್ಯೂಟನ್ ಒಬ್ಬನೇ ಗುರುತ್ವಾಕರ್ಷಣ ಶಕ್ತಿ ಕಂಡು ಹಿಡಿದ ಪರ್ಸಿಸ್ಟೆಂಟ್ ಕ್ವೆಶ್ಚನ್ ಕೇಳಬೇಕು ಕೇಳಬೇಕು ಪ್ರಶ್ನೆ ಕೇಳಬೇಕು ಅದು ಹಿಡಿಯಬೇಕು ಯಾವಾಗ ಬೀಜವೆಂಬುದು ಬೇರು ಬಿಡುವುದಕ್ಕೆ ಆರಂಭವಾಗುತ್ತೆ ಆ ಬೇರಿನಲ್ಲಿ ಗಟ್ಟಿದ್ರೆ ಮೇಲಕ್ಕೆ ಬೆಳೆಯುತ್ತೆ ಮೊದಲು ಒಳೆ ಕಿಳಿಯಬೇಕು ಬೇರು ಬಿಡಬೇಕು ಆಮೇಲೆ ಬೆಳೆಯಬೇಕು ಹಾಗೆ ಶಿಷ್ಯನಾದವನು ಗ್ರಹಣ ಶಕ್ತಿ ಬೆಳೆಸಿಕೊಳ್ಳಬೇಕು ಯಾವ ಶಿಷ್ಯನಿಗೆ ಎಂಥ ವಿಷಯ ಕೊಡಬೇಕು ಅಷ್ಟೇ ಕೊಡಬೇಕು ಗುರುಗಳು ಒಂದು ಕ್ಲಾಸಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿದ್ದರೆ ಇಪ್ಪತ್ತು ಜನರು ಒಂದೇ ರೀತಿ ಬುದ್ಧಿವಂತರಾಗೋದಿಲ್ಲ ಜಿಜ್ಞಾಸ ಒಂದೇ ರೀತಿ ಇರೋದಿಲ್ಲ ಒಬ್ಬನಿಗೆ ತುಂಬ ಫಲ ಕೊಡುತ್ತೆ ಒಬ್ಬನಿಗೆ ತುಂಬ ಫಲ ಕೊಡುವುದಿಲ್ಲ ಆದ್ದರಿಂದ ಧೃತರಾಷ್ಟ್ರನಿಗೆ ಇವನು ಪ್ರಾಯಶಃ ಬೇರೆಯವರು ಹೇಳಿದ ಪ್ರಶ್ನೆಗಳನ್ನು ಟ್ರಾನ್ಸ್ಫರ್ ಮಾಡ್ತಿದ್ದಾನೆ ಕೆಲವರಿಂಥ ಬುದ್ಧಿವಂತರು ಇರ್ತಾರೆ ಸಭೆಗಳು ನಮಗೂ ಪ್ರಶ್ನೆ ಕೇಳ್ತಾರೆ ತಮ್ಮ ಕ್ವಶನ್ಸ್ ಅಲ್ಲ ಇನ್ಯಾರೋ ಅವರಿಗೆ ಕೇಳಿದ ಪ್ರಶ್ನೆಯನ್ನು ನಮಗೆ ಕೊಟ್ಟು ತಾವು ಉತ್ತರಕ್ಕೂ ಕಾಯ್ದೆ ಎದ್ದು ಹೋಗಿಬಿಡುವುದು ನನಗೆ ಗೊತ್ತಿದೆ ಅಂತ ತೋರಿಸೋದಕ್ಕೆ ಪ್ರದರ್ಶನಕ್ಕಾಗಿ ಅಂಥ ಜಂಬದ ಪ್ರಶ್ನೆಗಳು ಅದರ ಪ್ರಶ್ನೆ ಗಂಭೀರವಾದದ್ದು ಧೃತರಾಷ್ಟ್ರೇ ಕೇಳಿ ಇನ್ನೊಬ್ಬರೇ ಕೇಳಿ ಸಕಲ ಉಪನಿಷತ್ ಸಾರ ಇದಕ್ಕೆ ಶಂಕರಾಚಾರ್ಯರ ಭಾಷ್ಯವಿದೆ ಮಧ್ವ ಸಂಪ್ರದಾಯದಲ್ಲಿ ಭಾಷ್ಯವಿದೆ ಅವರು ಉಡುಪಿ ಅಷ್ಟಮಠಗಳಲ್ಲಿ ಒಂದು ಮಠ ಸೋದೆ ಮಠ ಸೋದೆ ಮಠದ ವಾದರಾಜ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ರಾಮಾನುಜ ಸಂಪ್ರದಾಯದಲ್ಲಿಯೂ ವ್ಯಾಖ್ಯಾನವಿದೆ ವಿಷ್ಣು ಸಹಸ್ರನಾಮ ಭಗವದ್ಗೀತೆಯಂತೆ ಅತ್ಯಂತ ಪವಿತ್ರವಾದ ಭಾಗ ಸನತ್ಸು ಜಾತಿಯ ಅದರ ಕೆಲವು ವಿಷಯಗಳನ್ನು ಸಾರ್ವತ್ರಿಕವಾಗಿ ಎಷ್ಟು ರುಚಿ ಬರ್ಬೋದೋ ಅಷ್ಟು ಮಟ್ಟದಲ್ಲಿ ಈ ಹೇಳುವುದಕ್ಕೆ ಪ್ರಾರಂಭ ಮಾಡೋಣ ಈ ಹದಿನೈದು ಪ್ರಶ್ನೆಗೆ ಉತ್ತರವನ್ನು ಮೊದಲು ವಿವರಿಸೋಣ ಅಮೃತತ್ವ ಇದೆ ಅಂತಾರಲ್ಲ ಇದು ನಿಜವೇ ಅಮೃತತ್ವ ಮೋಕ್ಷ ಅಂತ ಹೇಳ್ತೇವೆ ಮೃತ್ಯೋರ್ಮ ಅಮೃತಂಗಮಯ ಯಾಜ್ಞವಲ್ಕರು ಅಸತೋಮ ಸದ್ಗಮಯ ಅವ್ಯವಸ್ಥೆಯಿಂದ ವ್ಯವಸ್ಥೆ ಕಡೆಗೆ ನನ್ನನ್ನು ನಡೆಸು ದೇವರೇ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸು ಗುರುವೇ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನನ್ನನ್ನು ನಡೆಸು ಅಮೃತತ್ವ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಸ್ಥೂಲವಾಗಿ ಇಮ್ಮಾರ್ಟಾಲಿಟಿ ಸಾಯದೇ ಇರುವುದು ಅಂತಾರೆ ಮದುವೆ ಆಗದೆ ಇದ್ದವರೆಲ್ಲ ಹಾಗೆ ಬ್ರಹ್ಮಚಾರಿ ಅಲ್ವೋ ಸಾಯದೇ ಇದ್ದವರೆಲ್ಲ ಮೋಕ್ಷ ಹೊಂದಿದ್ರು ಅಂತ ಹಾಗೆ ಹೇಳೋಕ್ಕಾಗೋದಿಲ್ಲ ಈ ಸಂಸ್ಕೃತ ವೇದಾಂತ ಶಬ್ದಗಳನ್ನು ಬೇರೊಂದು ಭಾಷೆಯಲ್ಲಿ ಭಾಷಾಂತರ ಮಾಡುವುದು ಅತ್ಯಂತ ಕಠಿಣ ಯಾಕೆ ಈ ತತ್ವಗಳೇ ಬೇರೆ ಭಾಷೆಯಲ್ಲಿ ಇಲ್ಲದೆ ಇದ್ದರೆ ಇಮ್ಮಾರ್ಟಾಲಿಟಿ ಬರೀ ಇದ್ರೆ ಇದ್ರೇನು ಬಂತು ಮನುಷ್ಯ ಹುಟ್ಟಿದ ಸಾಯ್ದೇನೇ ಬೆಳ್ಕೋತಾ ಬೆಳ್ಕೋತಾ ಹೋದರೆ ಮೋಕ್ಷ ಅಂತಾರೆ ಅದಕ್ಕೆ ಅದಲ್ಲ ಮೋಕ್ಷ ಅಂದರೆ ಬಿಡುಗಡೆ ಅದು ನೆಗೆಟಿವ್ ಯಾವುದರಿಂದಲೋ ಬಿಡುಗಡೆ ಹೊಂದುವುದು ಅಮೃತತ್ವ ಅಂದರೆ ಪರಿಪೂರ್ಣ ಆನಂದ ಪ್ರಾಪ್ತಿ ಪರಮಾತ್ಮನ ಜೊತೆಯಲ್ಲಿ ಸಾಯುಜ್ಯ ಸೌಖ್ಯ ಅದನ್ನು ಅಮೃತತ್ವ ಅಂತ ಕೇಳ್ತೇವೆ ಅದು ಇದೆಯೇ ಅಂತ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಸನಾಜು ಹೇಳ್ತಾರೆ ಅಮೃತತ್ವ ಅಂತ ಇದೆಯಪ್ಪ ಆದರೆ ಅದು ಇದೆ ಅಂತ ತಿಳಿಯುವುದಕ್ಕೆ ಅಡಚಣೆ ಯಾವುದು ಮೊದಲನೇ ಅಡಚಣೆ ಮೋಹವೆಂಬುದು ನಶ್ವರ ಪದಾರ್ಥಗಳಲ್ಲಿ ಪ್ರೀತಿ ತೋರಿಸ್ತೇವೆ ಸತ್ತು ಹೋಗುವ ಮಕ್ಕಳಲ್ಲಿ ಹೆಂಡತಿಯಲ್ಲಿ ಪ್ರೀತಿ ತೋರಿಸ್ತೇವೆ ಕೂಡ ಬರದೇ ಇರುವಂತಹ ಹಣದಲ್ಲಿ ಪ್ರೀತಿ ತೋರಿಸ್ತೇವೆ ಎಂದೆಂದೂ ಅಧಿಕಾರದಲ್ಲಿ ಉಳಿಯೋದಿಲ್ಲ ಅಂತ ಗೊತ್ತಿದ್ದು ಅಧಿಕಾರವನ್ನು ಪ್ರೇಮಿಸ್ತೇವೆ ಇದು ಲೋಕದ ಕಡೆಗೆ ಪಾಶ ಮೃತ್ಯು ಈ ಪಾಶಗಳಿರೋ ತನಕ ಮನುಷ್ಯನಿಗೆ ಅಮೃತತ್ವ ಅಂತ ಒಂದಿದೆ ಅಂತ ತಲೆಗೆ ಹತ್ತುವುದಿಲ್ಲ ಮೃತ್ಯು ಅಂದರೆ ಹೇಗೆ ಆಕಸ್ಮಿಕವಲ್ಲವೋ ಅದು ಭಗವಂತ ನಿಯಮವೋ ಅದೇ ರೀತಿಯಲ್ಲಿ ಅಮೃತತ್ವ ಅನ್ನೋದು ಒಂದು ಪದವಿ ಅದನ್ನು ಪಡೆಯುವುದಕ್ಕೆ ತುಂಬ ಕಷ್ಟಪಡಬೇಕು ಅದು ಒಂದೇ ಜೀವನದ ಪರಮ ಪುರುಷಾರ್ಥ ಇದು ಧೃತರಾಷ್ಟ್ರನಿಗೆ ಎಷ್ಟು ತಿಳಿಯಿತೋ ನಾ ಹೇಳಾರೆ ಎರಡನೇ ಪ್ರಶ್ನೆ ಪುಣ್ಯಲೋಕ ಅಂತ ಹೇಳ್ತಾರೆ ಅದು ಯಾಕೆ ಅಮೃತ ಪದವಿ ಅಲ್ಲ ಇಂದ್ರಲೋಕಕ್ಕೆ ಹೋಗ್ತೇವೆ ವರುಣಲೋಕಕ್ಕೆ ಹೋಗ್ತೇವೆ ಕೈಲಾಸಕ್ಕೆ ಹೋಗ್ತೇವೆ ಮತ್ತು ಮತ್ತು ಬೇರೆ ಬೇರೆ ಲೋಕಗಳಿಗೂ ಎಷ್ಟು ದೇವತೆಗಳಿದ್ದಾರೆಯೋ ಅಷ್ಟೊಂದು ಲೋಕಗಳಿವೆ ಅದ್ಯಾಕೆ ಮೋಕ್ಷ ಅಲ್ಲ ಅಂದರೆ ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳಿದ ಬ್ರಹ್ಮಲೋಕದಿಂದ ಹಿಡಿದು ಮನುಷ್ಯ ಲೋಕದವರಿಗೆ ಪುನರಾವರ್ತಿನೋ ಅರ್ಜುನ ಅಲ್ಲಿ ಹೋದವರೆಲ್ಲ ಪುನರಾವರ್ತನೆ ನೋದಬೇಕು ಮಾಮುಪೇತ್ಯ ಪುನರ್ಜನ್ಮ ನನ್ನನ್ನು ಹೊಂದಿದರೆ ಮಾತ್ರ ಪುನರ್ಜನ್ಮವಿಲ್ಲ ಅಂದ ಈ ಲೋಕದಲ್ಲಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲಕ್ಕೆ ಇದು ಪರಸ್ಪರ ಸಂಬಂಧದ ಲೋಕಗಳು ಯಾವುದಕ್ಕೆ ಅಂದರೆ ಜನ್ಮ ಪರಂಪರೆ ಅಂತ ಒಂದು ಹೇಳ್ತೇವೆ ಬೇರೆ ದೇಶಗಳಲ್ಲಿ ಮತಗಳಲ್ಲಿ ಒಪ್ಪಬೋದು ಬಿಡ್ಬೋದು ಪ್ಯಾರಾಸೈಕಾಲಜಿಯವರು ಇವತ್ತು ಹೇಳ್ತಾರೆ ಪುನರ್ಜನ್ಮ ಅಂತ ಉಂಟು ನೋಡ್ತಾ ಇದ್ದೀರಿ ಕೇಳ್ತೀರಿ ಎಷ್ಟೋ ಜನರಿಗೆ ಹಳೆಯ ಜನ್ಮದ ವಾಸನೆಗಳು ಜ್ಞಾಪಕ ಬರ್ತವೆ ಸ್ವಲ್ಪ ಸ್ವಲ್ಪ ಮಸಕಾಗಿರ್ತವೆ ಜ್ಞಾನಿಗಳಾಗಿದ್ದರೆ ಪೂರ್ತಿ ಹೇಳ್ತಾರೆ ಆದ್ದರಿಂದ ಈ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ದೇವರಲ್ಲಿ ಭಕ್ತಿ ಶರಣಾಗತಿ ಮಾಡಿದರೆ ಮಾತ್ರ ಮೋಕ್ಷ ಉಂಟೆ ಹೊರತು ಪುಣ್ಯಲೋಕ ಅನ್ನೋದು ಶಾಶ್ವತವಲ್ಲ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಪುಣ್ಯಲೋಕದಲ್ಲಿ ವೀಸಾ ಪಾಸ್ಪೋರ್ಟ್ ಇದ್ದ ಹಾಗೆ ಅಲ್ಲಿ ಗ್ರೀನ್ ಕಾರ್ಡು ಮತ್ತೊಂದು ಸಿಕ್ಕಿದ್ರೆ ಮಾತ್ರ ಯಾರೋಗಿ ಬಿಡ್ತಾರೆ ಇಲ್ಲದ್ರೆ ವಾಪಸ್ ಕಳಿಸ್ಬಿಡ್ತಾರೆ ಹಾಗೆ ದೇವೇಂದ್ರಾದಿ ಲೋಕಗಳು ಶಾಶ್ವತವಲ್ಲ ಪುನರಾವರ್ತಿನೋರ್ಜುನ ಯಾಕೆ ಆ ದೇವತೆಗಳೇ ಶಾಶ್ವತವಲ್ಲ ಮೂರನೇದು ಬಹಳ ಮುಖ್ಯವಾದ ಪ್ರಶ್ನೆ ದೇವರು ಎಲ್ಲರಿಗಿಂತ ದೊಡ್ಡವನು ಆ ದೇವರನ್ನು ಕಟ್ಟಿ ಹಾಕಿ ಅವನನ್ನು ನಿರ್ಬಂಧ ಮಾಡತಕ್ಕ ಶಕ್ತಿ ಯಾವುದಕ್ಕಿದೆ ಸನಜ್ಜೋಚಾತ್ರ ಹೇಳಿದರು ದೇವರಲ್ಲಿ ಶರಣಾಗತಿಯನ್ನು ಮಾಡಿ ನಾನು ನನ್ನದು ಎಂಬುವುದೆಲ್ಲ ನಿನ್ನದು ಅಂತ ಯಾವನು ಒಪ್ಪಿಸ್ತಾನೆಯೋ ಈ ಶರಣಾಗತಿ ಎಂಬುವ ಕ್ರಿಯೆ ಕಾಯವಾಚ ಮನಸ ಮಾಡುವುದು ಆತ್ಮಾರ್ಪಣೆ ಅಂತ ಮಾಡುವುದು ಪ್ರಪತ್ತಿ ಎನ್ನುವುದು ಇದು ದೇವರನ್ನು ಕಟ್ಟಿ ಹಾಕ್ತದೆ ಭಕ್ತಿ ಕ್ರೀತೋ ಜನಾರ್ದನ ಹಣ ಕೊಟ್ಟು ಪದಾರ್ಥ ತಗೊಂಡ ಹಾಗೆ ತಮ್ಮನ್ನೇ ಭಗವಂತನ ಅರ್ಪಿಸಿಕೊಂಡ್ರೆ ಭಕ್ತರು ಹೇಳಿದ ಕೇಳ್ತಾರೆ ಭಗವಂತ ನಾಲ್ಕನೇ ಪ್ರಶ್ನೆ ಧರ್ಮ ಪ್ರಬಲವೋ ಪಾಪ ಪ್ರಬಲವೋ ಸನಜೋಜರು ಹೇಳಿದರು ಇದು ಎರಡೂ ಆಗಬಹುದು ಧರ್ಮಾಚರಣೆ ಭದ್ರವಾಗಿದ್ದರೆ ಧರ್ಮ ಗಟ್ಟಿಯಾಗಿರುತ್ತೆ ಪಾಪವನ್ನೇ ಹೆಚ್ಚು ಮಾಡಿದರೆ ಪಾಪ ಪ್ರಬಲವಾಗಿರುತ್ತೆ ಆವಾಗೇನಾಗುತ್ತೆ ಧರ್ಮ ಪ್ರಬಲವಾಗಿದ್ದರೆ ಅಲ್ಪ ಪಾಪವನ್ನು ತೊಳ್ಕೊಳ್ಳಬಹುದು ಪಾಪ ಪ್ರಬಲವಾಗಿದ್ದರೆ ಧರ್ಮ ಪ್ರಜ್ಞೆಯನ್ನು ಹಾಳು ಮಾಡುತ್ತೆ ಆದ್ದರಿಂದ ಧರ್ಮವನ್ನು ಆಚರಿಸಬೇಕು ಐದನೇ ಪ್ರಶ್ನೆ ಪರಮಪದ ಸುಪ್ರೀಂ ಅಬೋರ್ಡ್ ದೇವರು ವಾಸ ಮಾಡುವ ಸ್ಥಾನ ಬೆಳಕಿನ ಲೋಕ ವೈಕುಂಠ ಲೋಕ ಅಲ್ಲಿ ನ ತದ್ಭಾಸೈತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಲ್ಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಕ್ಷತ್ರ ಇಲ್ಲ ನಾನೇ ಇದ್ದೇನೆ ನನ್ನ ಬೆಳಕಿಂದ ಎಲ್ಲ ಬೆಳಗುತ್ತೆ ಅಂತ ಕೃಷ್ಣ ಹೇಳಿದ್ನಲ್ಲ ಅದು ಎಲ್ಲಿದೆ ಸನಸ್ಸು ಜಾತ್ರ ಹೇಳಿದರು ಅದು ಎಲ್ಲಿ ಯಾರು ಇರಲಿ ಅದಕ್ಕೆ ದಾರಿ ಇಲ್ಲೇ ಇದೆ ಒಳ್ಳೆಯ ವ್ರತ ಒಳ್ಳೆಯ ಧರ್ಮ ಆಚರಣೆ ಮತ್ತು ಸಾತ್ವಿಕ ಬಲದಿಂದ ವಿಸ್ಪರ್ಧೆಯಲ್ಲಿ ಸಾಧಿಸಲ್ಪ ವಿಸ್ಪರ್ಧೆ ಅಂದ್ರೇನು ಅವರಿಗಿಂತ ಹೆಚ್ಚು ಶರೀರವನ್ನು ನಾವು ದಂಡಿಸಬೇಕು ಕಠಿಣ ವ್ರತಗಳಿಗೆ ಒಳಪಡಿಸಬೇಕು ಶೋಧಿಸಬೇಕು ನಿನ್ನನ್ನು ನೀರು ಗೆಲ್ಲಬೇಕು ಜಗತ್ತನ್ನು ಗೆಲ್ಲುವುದಲ್ಲ ಇದನ್ನು ಮಾಡ್ತಾ ಹೋಗು ಪರಮಪದ ಗೊತ್ತಾಗುತ್ತೆ ಒಬ್ರು ಕೇಳ್ತಾರೆ ನಾವು ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಮೈಸೂರು ಅಂತ ಒಂದು ಇದೆಯೇನ್ರಿ ಅಂತ ನೀವು ಯಾವುದೋ ರಸ್ತೆ ತೋರಿಸಿ ಹೋಗ್ತಾ ಇರಿ ಬರುತ್ತೆ ಅಂತ ಹೇಳಿದ ಹಾಗೆ ವೈಕುಂಠವನ್ನು ತೋರಿಸೋಕೆ ಬರೋದಿಲ್ಲ ವೈಕ್ ಮ್ಯಾಪ್ ಗೀಪ್ ಹಾಕೋಕೆ ಬರೋದಿಲ್ಲ ದಾರಿ ತೋರಿಸ್ಬೋದು ಆಮೇಲಿನ ಪ್ರಶ್ನೆ ಮೌನ ಎಂದರೇನು ಮೌನದ ಫಲವೇನು ಇದರಲ್ಲಿ ಅನೇಕ ಸಣ್ಣ ಪುಟ್ಟ ವಿಷಯಗಳನ್ನು ಅಡಗಿಸಿಟ್ಟಿದ್ದಾರೆ ಎಷ್ಟೋ ತರಹ ಮೌನ ಇದೆ ಜೀವನದಲ್ಲಿ ಯಾವ್ಯಾವುದು ನೋಡಿ ಮುನಿಧರ್ಮದ ಮೌನ ಒಂದು ರೀತಿಯ ಮೌನ ಮುನಿಗಳು ಭಗವಂತನ ಧ್ಯಾನದಲ್ಲಿದ್ದು ಮಾತಾಡದೆ ಇರುವುದು ಒಂದು ರೀತಿ ಅಜ್ಞಾನಿ ಏನು ಹೇಳೋಕೆ ಗೊತ್ತಿಲ್ಲದೆ ಬಾಯಿ ಮುಚ್ಕೊಳ್ಳೋದು ಇನ್ನೊಂದು ರೀತಿಯ ಮೌನ ಸಂದೇಹ ಪಡುವವನು ಏನನ್ನು ಹೇಳದೇ ಇರುವುದು ಒಂದು ರೀತಿಯ ಮೌನ ಅನ್ವೇಷಕನ ಮೌನ ಒಂದು ಬಗೆ ಸಮಯ ಸಾಧಕನ ಮೌನ ಒಂದು ಬಗೆ ಮೂಕನ ಮೌನ ಒಂದು ಬಗೆ ಬ್ರಹ್ಮಯೋಗಿಯ ಮೌನ ಒಂದು ಬಗೆ ಸಾಧಕಾವಸ್ಥೆಯ ನಿಧಿಧ್ಯಾಸ ಅನ್ನೋದೊಂದು ಬಗೆ ಇದರಲ್ಲಿ ನಿಜವಾದ ಮೌನ ಯಾವುದು ಪ್ರಶ್ನೆ ಎಷ್ಟು ಕಷ್ಟ ಇದೆ ನೋಡಿ ಬಾಯಿ ಮುಚ್ಕೊಂಡವರೆಲ್ಲ ಜ್ಞಾನಿ ಅಂತ ಹೇಳೋ ಹಾಗಿಲ್ಲ ಅದಕ್ಕೆ ಉತ್ತರ ಹೇಳ್ತಾರೆ ಮೌನವೆಂದರೇನು ವೇದವೆಂಬ ಶಬ್ದ ಮನುಷ್ಯನಿಗೆ ಎಲ್ಲಿಂದ ಬರುತ್ತದೆಯೋ ನಾಭಿ ಹೃದಯ ಕಂಠಸ್ಥಾನ ಅಂತ ಹೇಳ್ತೇವೆ ಶಬ್ದೋತ್ಪತ್ತಿ ಆಗೋದು ನಾಭಿಯಲ್ಲಿ ಎಲ್ಲಿ ಮಾತು ಉದಯವಾಗ್ತದೆಯೋ ಅಲ್ಲಿಂದ ಆಚೆಗಿರುವುದು ಮೌನ ಎಲ್ಲಿ ಮಾತು ಮುಗೀತದೆಯೋ ಅಲ್ಲಿ ಮೌನ ಮೌನದ ಆಚೆ ಈಚೆ ಇರುವವನು ಭಗವಂತ ಅವನನ್ನು ಶಬ್ದಗಳಿಂದ ಅರಿಯೋದಕ್ಕಾಗೋದಿಲ್ಲ ಅನ್ನುವ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ ನಾವು ಅದ್ಭುತ ಅಂತ ಹೇಳಿದೆವು ನಮಗೆ ನಿಮಗೆ ಇದು ಧೃತರಾಷ್ಟ್ರ ತಿಳಿಯೋದು ಕಷ್ಟ ಆಮೇಲೆ ಕೇಳ್ತಾನೆ ವೇದ ಓದುವುದರಿಂದ ಪಾಪನಾಶವಾಗ್ತದೆಯೇ ಅರ್ಥ ತಿಳ್ಕೊಂಡು ಓದಬೇಕೆ ಹಾಗೆ ಓದಬೇಕೆ ಸನಸ್ಸು ಹತ್ರ ಹೇಳಿದರು ವೇದವೆಂಬುದು ಖಂಡಿತ ಮನುಷ್ಯನನ್ನು ರಕ್ಷಿಸುತ್ತೆ ಅದಕ್ಕೆ ತಪಶಕ್ತಿ ಉಂಟು ಆದರೆ ಪಾಪಕರ್ಮ ನಾಶವೆಂಬುದು ಬರೀ ವೇದ ಓದಿದರೆ ಹೋಗೋದಿಲ್ಲ ಅದು ಜ್ಞಾನದಿಂದ ಮಾತ್ರ ಹೋಗ್ತದೆ ಕತ್ತಲೆ ಹೋಗಬೇಕಾದ್ರೆ ಸೂರ್ಯನೇ ಉದಯಿಸಬೇಕು ಸೂರ್ಯ ಬರೆಯೋ ತನಕ ಮಿಣುಕು ದೀಪ ಇಟ್ಟಿರ್ಬೋದು ಹಣತೆ ದೀಪ ಇಟ್ಟಿರ್ಬೋದು ಅಗ್ಗಿಷ್ಟಿಕೆ ಇಟ್ಟಿರ್ಬೋದು ಇವೆಲ್ಲ ಅರಿ ಹೋಗ್ತವೆ ಸೂರ್ಯ ಬಂದರೆ ಮಾತ್ರ ಕತ್ತಲೆ ಹೋಗುವಂತೆ ಜ್ಞಾನದಿಂದಲೇ ಮನುಷ್ಯ ಪರಮಾತ್ಮನನ್ನು ಅರಿಯಬಹುದು ಮಾಯಾವಿ ಆದವನಿಗೆ ಮೋಸಗಾರನಿಗೆ ಎಷ್ಟು ವೇದವನ್ನು ಓದಿದರೂ ಪ್ರಯೋಜನವಿಲ್ಲ ಅಂತ ಹೇಳಿದರು ಆಮೇಲೆ ಎಂಟನೇ ಮುಖ್ಯ ಸಾಮಾಜಿಕ ಪ್ರಶ್ನೆ ಈ ವರ್ಣಗಳಲ್ಲಿ ಬ್ರಾಹ್ಮಣರು ಶ್ರೇಷ್ಠ ಅಂತಾರಲ್ಲ ಅವರ ಹೆಚ್ಚಳವೇನು ಇದನ್ನು ಅನೇಕರು ಒಪ್ಪೋದಿಲ್ಲ ಎಲ್ಲರೂ ಒಂದೇ ಅಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲ ಸಮಾಜವಾದದಲ್ಲಿ ಇವತ್ತು ಎಲ್ಲರೂ ಒಂದೇ ಸಮ ಅನ್ನೋ ಮಾತು ಬರ್ತದೆ ಆದರೆ ಅನುಭವಕ್ಕೆ ಇದು ವಿರುದ್ಧವಾಗಿದೆ ಒಂದು ಭತ್ತದಲ್ಲಿ ಎಷ್ಟು ಜಾತಿ ಬಾರ ಒಂದು ಗಿಣಿಯಲ್ಲಿ ಎಷ್ಟು ಜಾತಿ ಗಿಣಿಗಳು ಇರುವೆಗಳಲ್ಲಿ ಎಷ್ಟು ಜಾತಿ ಇರುವೆಗಳು ಎಣ್ಣೆಯಲ್ಲಿ ಎಷ್ಟು ಜಾತಿ ಎಣ್ಣೆಗಳು ಹೊಂಗೆಯ ಮರದಲ್ಲಿ ಎಷ್ಟು ಜಾತಿ ತೆಂಗಿನ ಮರದಲ್ಲಿ ಎಷ್ಟು ಜಾತಿ ಬಾಳೆ ಗಿಡದಲ್ಲಿ ಎಷ್ಟು ಬಾಳೆಹಣ್ಣು ಎಷ್ಟು ಜಾತಿ ಇಲ್ಲ ಅನ್ನೋನು ಪ್ರಕೃತಿಯನ್ನು ಚೆನ್ನಾಗಿ ನೋಡಿಲ್ಲ ಅಂತ ಹೇಳ್ತೇವೆ ನಾವು ಯಾವುದೋ ಗುರುತು ಹಿಡಿತೀವಿ ಮಾವಿನಕಾಯಿ ಬಿಡೋದೆಲ್ಲ ಮಾವಿನ ಮರ ಅದು ಒಂದು ಜಾತಿಯ ಏಕವಚನ ಅದರ ಉಪ್ಪಿನಕಾಯಿ ಮಾವಿನಕಾಯಿ ಬೇರೆ ತಿನ್ನು ಮಾವಿನ ಹಣ್ಣು ಬೇರೆ ಅದರಲ್ಲಿ ರಸಪುರಿ ಅನ್ನೋದು ಬೇರೆ ಬಾದಾಮಿ ಅನ್ನೋದು ಬೇರೆ ಅನುಭವದಲ್ಲಿದೆ ಇದು ಆದ್ದರಿಂದ ಬ್ರಾಹ್ಮಣರ ಹೆಚ್ಚಳ ಏನು ಜಾತಿ ಬ್ರಾಹ್ಮಣ ಅಲ್ಲ ಗುಣ ಬ್ರಾಹ್ಮಣ್ಯ ಅಂತ ಹೇಳ್ತೇವೆ ಈ ಪ್ರಶ್ನೆ ಮಹಾಭಾರತದಲ್ಲಿ ಒಂದು ನೂರು ಸಲ ಬರುತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ ತಪಸ್ಸು ಯಜ್ಯ ಯಜ್ಯ ಅಂದರೆ ದೇವರ ಪೂಜೆ ದೇವರನ್ನು ನಂಬಿ ನಿಷ್ಠೆಯಿಂದ ಪೂಜೆ ಮಾಡುವುದು ಯಾವನು ತಪಸ್ಸನ್ನು ಜ್ಞಾನಕ್ಕೋಸ್ಕರವಾಗಿ ಮಾಡ್ತಾನೆಯೋ ಇದು ಬ್ರಾಹ್ಮಣನ ಕೆಲಸ ಅದೇ ಬ್ರಾಹ್ಮಣ ಹೆಚ್ಚು ದುಡಿಯುವುದು ಬಸ್ ಕಂಡಕ್ಟರ್ ಆಗುವುದು ಬಸ್ ಓಡಿಸುವುದು ಗ್ಯಾರೇಜ್ ಮಾಡುವುದು ರಿಪೇರಿ ಮಾಡುವುದು ಇದೆಲ್ಲ ಮಾಡುವುದರಿಂದ ಹೊಟ್ಟೆ ತುಂಬುವುದು ಹೊಟ್ಟೆ ಖಾಲಿ ಮಾಡುವುದು ಇದು ಬ್ರಾಹ್ಮಣ್ಯವಲ್ಲ ಉಳಿದವರ ಇದನ್ನು ಮಾಡ್ತಾರೆ ಕ್ಷತ್ರಿಯನು ರಾಷ್ಟ್ರವನ್ನು ರಕ್ಷಿಸ್ತಾನೆ ಒಳ್ಳೆ ಕೆಲಸವೇ ಗಾಣಿಗ ಎಣ್ಣೆ ಕೊಡ್ತಾನೆ ಅಗಸರವನು ಬಟ್ಟೆ ಮಡಿ ಮಾಡಿಕೊಡ್ತಾನೆ ಇದರಿಂದ ಅವನ ಜೀವನ ನಡೆಯುತ್ತೆ ನಿಮ್ಮ ಜೀವನ ನಡೆಯುತ್ತೆ ಇದರಿಂದ ಪರಲೋಕದ ಗತಿ ಜನ್ಮಾಂತರದ ಗತಿ ಬರುವುದಿಲ್ಲ ಜೀವನದ ಆಸುಪಾಸಿನಲ್ಲಿ ಏನಿದೆ ಅಂತ ಹುಡುಕುವನು ಅನ್ವೇಷಕ ತಪಸ್ವಿಯಾದವನು ಬ್ರಾಹ್ಮಣ ಪುಣ್ಯದಿಂದ ಅವನು ಪಾಪವನ್ನು ತೀರಿಸ್ತಾನೆ ಇಲ್ಲೇ ತಪಸ್ಸಿನಿಂದ ಮೋಕ್ಷವನ್ನು ಪಡೆಯುತ್ತಾನೆ ಇದನ್ನು ಮಾಡುವನೇ ಬ್ರಾಹ್ಮಣ ಈ ಜಿಜ್ಞಾಸೆ ಇರ್ತಕ್ಕದ್ದೇ ಬ್ರಾಹ್ಮಣರ ದೊಡ್ಡತನ ಇದನ್ನು ಹೇಗೆ ಒಪ್ಪದೇ ಇದ್ದೀರಿ ಯೋಚನೆ ಮಾಡಿಕೊಳ್ಳಿ ತುಂಬ ಚಿಂತನೆ ಮಾಡಬೇಕು ಹಾಗಿದ್ದರೆ ಒಂಬತ್ತನೇ ಪ್ರಶ್ನೆ ಆ ತಪಸ್ಸಿನ ಬಗ್ಗೆ ಕೇಳ್ತಾನೆ ತಪಸ್ಸು ಪರಿಪೂರ್ಣವಾಗುವುದು ಸಮೃದ್ಧವಾಗುವುದು ಯಾವುದರಿಂದ ಎಲ್ಲರೂ ತಪಸ್ಸುಗಳು ಅಂತಾರೆ ಎಲ್ಲ ಸನ್ಯಾಸಿಗಳನ್ನು ನ್ಯೂಸ್ ಪೇಪರ್ನವರು ಸೀಯರ್ಸ್ ಅಂದ್ಬಿಡ್ತಾರೆ ಇಂಗ್ಲೀಷ್ನಲ್ಲಿ ಡೋಗಿಗಳು ಇರ್ತಾರೆ ಸಾಚಾ ಜನ ಇರ್ತಾರೆ ಕಷಾಯ ಹಾಕ್ಕೊಂಡಿರಲ್ಲ ಒಂದೇ ರೀತಿಯಲ್ಲಿ ವೈರಾಗ್ಯದಿಂದ ಇರೋದಿಲ್ಲ ಒಂದೇ ರೀತಿ ಜ್ಞಾನ ಇರೋದಿಲ್ಲ ತಪಸ್ಸು ಸಮೃದ್ಧ ಆಗೋ ಜಾತ್ರೆಯಿಂದ ಅದಕ್ಕೆ ಉತ್ತರ ಕೊಡ್ತಾರೆ ಕಾಮಕ್ರೋಧಗಳನ್ನು ಬಿಟ್ಟರೆ ತಪಸ್ಸು ತನ್ನಷ್ಟಕ್ಕೆ ತಾನೇ ಸಮೃದ್ಧಿ ಆಗ್ತದೆ ಎಣ್ಣೆ ಹಾಕಿರ್ತೀರಿ ಒಂದು ದೀಪದ ವರ್ತಿಯಲ್ಲಿ ಬತ್ತಿ ಇರ್ತದೆ ಆದರೆ ಎಣ್ಣೆ ತುಂಬಿರೋ ಜಾಗದಲ್ಲಿ ಒಂದು ತೂತಿದ್ದರೂ ಐದು ನಿಮಿಷ ಹೇಗೆ ದೀಪ ಉರಿಯೋದಿಲ್ಲವೋ ಆ ಎಣ್ಣೆ ಆ ತುಪ್ಪ ಭದ್ರವಾಗಿರಬೇಕಾದ್ರೆ ಕಾಮಕ್ರೋಧಗಳೆಂಬ ತೂತಿಲ್ಲದೆ ಇದ್ದರೆ ಮನುಷ್ಯನ ತಪಸ್ಸು ಸಾರ್ಥಕವಾಗುತ್ತೆ ಭಗವಂತನ ನೋಡುವುದಕ್ಕೆ ಯಜ್ಞೇನ ದಾನೇನ ತಪಸ ಅನಾಶಕೇನ ಶ್ರುತಿವಾಕ್ಯ ಹೇಳುವಂತೆ ಕಾಮಕ್ರೋಧಗಳನ್ನು ಬಿಡಬೇಕು ಹತ್ತನೇ ಪ್ರಶ್ನೆ ಎಷ್ಟು ವೇದ ಓದಬೇಕು ಅಂತ ಕೇಳಿದ ಅದಕ್ಕೆ ಸನಸುಜಾತ್ರ ಹೇಳ್ತಾರೆ ಎಂಥ ಮೂರ್ಖ ಪ್ರಶ್ನೆಯ ಇದು ಒಂದು ವೇದ ಓದಿದರೂ ಸಾಕು ಒಂದು ವೇದ ವಾಕ್ಯವನ್ನು ಓದಿದರೂ ಸಾಕು ಒಂದು ಗಾಯತ್ರಿ ಮಂತ್ರದ ಅರ್ಥವನ್ನು ಮಾಡಿಕೊಂಡ್ರೆ ಸಾಕು ಆದರೆ ಇಡೀ ಆಯುಷ್ಯ ಪೂರ್ತಿ ಉಪಾಸಿಸಬೇಕು ದೇವರೇ ನನ್ನ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರಚೋದಿಸು ಇದು ಗಾಯತ್ರಿ ಮಂತ್ರದ ಅರ್ಥ ಧಿಯೋ ಯೋನ ಪ್ರಚೋದಯಾತಿ ಸೂರ್ಯನಲ್ಲಿದ್ದುಕೊಂಡು ಬೆಳಕಿನ ರೂಪದಲ್ಲಿ ಲೋಕವನ್ನೆಲ್ಲ ಉದ್ಧರಿಸುವ ಸ್ವಾಮಿಯೇ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು ಇದಕ್ಕಿಂತ ಮೇಲೆ ಏನು ಪ್ರಾರ್ಥನೆ ಮಾಡ್ತೀರಿ ದೇವರೇ ಬಟ್ಟೆ ಕೊಡು ದೇವರೇ ಹೆಂಡತಿ ಕೊಡು ದೇವರೇ ಮಕ್ಕಳು ಕೊಡು ದೇವರೇ ಉದ್ಯೋಗ ಇದೆಲ್ಲ ಹೋಗುತ್ತೆ ಜ್ಞಾನವನ್ನು ಕೊಡು ಜ್ಞಾನದಿಂದ ಪೂರ್ತಿ ಆಗಬೇಕು ಒಂದು ವೇದ ಓದಿದರೂ ಸಾಕು ಎಂಬುದಾಗಿ ಸನೋಜೋಧರು ಹೇಳಿದರು ಬ್ರಹ್ಮವಿದ್ಯಾ ಪ್ರಾಪ್ತಿ ಹೇಗೆ ಅದು ಹೇಳುವುದಕ್ಕೆ ಸುಲಭ ಬ್ರಹ್ಮಚರ್ಯ ಪಾಲನೆಯಿಂದ ಮಾತ್ರ ಸಾಧ್ಯ ಯಾವನಿಗೆ ಬ್ರಹ್ಮನಿಷ್ಠೆ ಇಲ್ಲವೋ ಅವನಿಗೆ ಬ್ರಹ್ಮವಿದ್ಯೆ ಬರೋದಿಲ್ಲ ಬ್ರಾಹ್ಮಣ್ಯ ಬರೋದು ಹೇಗೆ ಜನಿವಾರದಿಂದಲೇ ಹೋಮದಿಂದಲೇ ಉಪದೇಶದಿಂದಲೇ ಅಂದರೆ ತಪಸ್ವಿಗಳ ಅನುಗ್ರಹದಿಂದ ಗುರು ಸೇವೆಯಿಂದ ಕ್ಷತ್ರಿಯರಾಗಿದ್ದ ವಿಶ್ವಾಮಿತ್ರರು ಬ್ರಾಹ್ಮಣರಾದದ್ದು ವಸಿಷ್ಠರು ಅವರ ತಲೆ ಮೇಲೆ ಕೈ ಇಟ್ಟು ನೀವು ಬ್ರಾಹ್ಮಣನಾದೆ ಅಂತ ಹೇಳಿದ್ರಿಂದ ದೊಡ್ಡವರ ಸೇವೆಯನ್ನು ಮಾಡಬೇಕು ಹಾಗಿದ್ರೆ ಬ್ರಹ್ಮಚರ್ಯ ಪ್ರಾಪ್ತಿ ಹೇಗೆ ಗುರುಕುಲವಾಸದಿಂದ ಇದರಲ್ಲಿ ಮಹಾವಾಕ್ಯ ಒಂದುಂಟು ಶರೀರವನ್ನು ಕೊಡುವವರು ತಾಯಿ ತಂದೆಯರು ಶರೀರಮೇವ ಕುರುತೆ ತಾಯಿ ತಂದೆ ಏನು ಮಾಡಿ ಶರೀರಮೇತವು ಕುರುತಃ ಪಿತಾ ಮಾತಾ ಚ ಭಾರತ ತಾಯಿ ತಂದೆಯರು ಪರಸ್ಪರ ಸಂಗಮಿಸಿ ಅವರು ಉಂಡ ಅನ್ನದ ಫಲವಾಗಿ ನಮ್ಮ ಶರೀರವೆಂಬ ಪಿಂಡವನ್ನು ಉತ್ಪತ್ತಿ ಮಾಡ್ತಾರೆ ಸರ್ವಾರ್ಥ ಸಾಧಕೋ ದೇಹ ದೇಹ ಇದ್ರೆ ಸುಖ ದೇಹ ಇದ್ರೆ ಜ್ಞಾನ ದೇಹ ಇದ್ರೆ ತೀರ್ಥಯಾತ್ರೆ ಆದ್ದರಿಂದ ಗುರುಗಳು ತಾಯಿ ತಂದೆಯರು ಬಹಳ ದೊಡ್ಡವರು ಆದರೆ ಅದಕ್ಕಿಂತ ಮೇಲ್ಪಟ್ಟವರು ಆಚಾರ್ಯ ಗುರು ಎಂಬುವನು ಆಚಾರ್ಯ ಶಾಸ್ತ್ರ ಯಾ ಜಾತಿ ಸಾ ಪುಣ್ಯ ಸಾ ಅಜರಾಮರ ಹೊರಗಿನ ಶರೀರವನ್ನು ತಂದೆ ತಾಯಿ ಕೊಡ್ತಾರೆ ಹುಟ್ಟುವಾಗ ಎಲ್ಲರೂ ಶೂದ್ರಂತೆ ಜನ್ಮನ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜ ಸ್ಮೃತಿ ಗ್ರಂಥಗಳು ಹೇಳಿದವು ಗುರುಗಳಾದವರು ಮನುಷ್ಯನನ್ನು ಕಣ್ಣು ತೆರೆಸಿ ಒಳಗಿನ ಕಣ್ಣು ತರಿಸಿ ನೀನು ಮೃತ ಶರೀರದಲ್ಲಿರುವ ಅಮೃತವಾದ ಆತ್ಮ ಅಂತೇನು ಉಪದೇಶ ಮಾಡ್ತಾರೆ ಅದು ಬ್ರಹ್ಮವಿದ್ಯಾ ಪ್ರಾಪ್ತಿಗೆ ಸಾಧಕವಾದದ್ದು ಇದು ಗುರುಕುಲದಿಂದ ಒಂದು ನಾಲ್ಕಾಣೆ ಭಾಗವನ್ನು ಮಾತ್ರ ನಾವು ಗುರುಗಳಿಂದ ಕಲ್ತ್ಕೊಳ್ತೇವೆ ಕಾಲೇನ ಪಾದಂ ಲಭತೆ ತಥಾರ್ಥ ತತಶ್ಚ ಪಾದಂ ಗುರುಯೋಗತಶ್ಚ ಉತ್ಸಾಹ ಯೋಗೇನ ಚ ಪಾದಮೃಚ್ಛೇತಿ ಶಾಸ್ತ್ರೇಣ ಪಾದಂಚ ತಥೋಭಿಯಾತಿ ನಾಲ್ಕನೇ ಒಂದು ಭಾಗವನ್ನು ಗುರುಗಳಿಂದ ಕಲಿತೇವೆ ಇನ್ನೊಂದು ನಾಲ್ಕನೇ ಒಂದು ಭಾಗವನ್ನು ಅನುಭವದಿಂದ ಕಲಿತೇವೆ ಇನ್ನೊಂದು ನಾಲ್ಕನೇ ಒಂದು ಭಾಗವನ್ನು ದೊಡ್ಡವರ ಸಹವಾಸದಿಂದ ಇನ್ನು ನಾಲ್ಕನೇ ಒಂದದ್ದನ್ನು ಉತ್ಸಾಹದಿಂದ ನಾವು ಅನ್ವೇಷಣೆ ಮಾಡಿ ಕಲಿತ್ಕೊಳ್ತೇವೆ ಪರಿಪೂರ್ಣ ಜ್ಞಾನ ಒಬ್ಬನಿಗೆ ಒಬ್ಬರಿಂದಲೇ ಬರುವುದಿಲ್ಲ ಅಲ್ಲಿಂದ ಪರಮಾತ್ಮ ಅಂದ್ರೆ ಹೇಗಿರ್ತಾನೆ ಅಪಾರಣೀಯಂ ತಮಸ ಪರಸ್ತಾತಿ ತದಂತಕೋಪ್ಯೇತಿ ವಿನಾಶಕಾಲೇ ಅಪಾರಣೀಯಂ ಅನತಿಕ್ರಮಣೀಯಂ ಯಾವುದನ್ನು ಮನುಷ್ಯ ಮೀರುವುದಕ್ಕೆ ಬರುವುದಿಲ್ವೋ ಅದು ದೇವರು ಯಾವನ ನಿಯಮಗಳನ್ನು ಕದಲಿಸೋಕೆ ಬರುವುದಿಲ್ವೋ ಅವನ ದೇವರು ಅಪಾರಣೀಯಂ ತಮಸ ಪರಸ್ತಾತಿ ಎಲ್ಲ ಕತ್ತಲೆಗಿಂತ ಇರ್ತಾನೆ ಭಗವಂತ ತದಂತಕೋಪ್ಯೇತಿ ವಿನಾಶಕಾಲೇ ವಿನಾಶ ಬಂದರೆ ಯಮನೂ ಹೋಗಿ ಅಲ್ಲಿಯೇ ಸೇರಬೇಕು ಅಣಿಯೋ ರೂಪಂ ಕ್ಷುರಧಾರಯಾಸಮಂ ಅತ್ಯಂತ ಸೂಕ್ಷ್ಮವಾಗಿರ್ತಾನೆ ಭಗವಂತ ಎಷ್ಟು ಸೂಕ್ಷ್ಮ ಅಂದರೆ ಭೌತ ವಿಜ್ಞಾನಿಗಳು ಹೇಳ್ತಾರೆ ಅಣು ಪರಮಾಣು ಪರಮಾಣುವಿನಲ್ಲಿ ಒಳಗಿರುವ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಪಾಸಿಟ್ರಾನ್ ಇವುಗಳನ್ನೇ ಕಣ್ಣಿಂದ ನೋಡೋಕ್ಕಾಗೋಲ್ಲ ಆದರೆ ಅದಿಲ್ಲದೆ ಲೋಕ ನಡೆಯೋದಿಲ್ಲ ಇವತ್ತು ಅಟಾಮಿಕ್ ಶಕ್ತಿ ಅಣುಶಕ್ತಿ ಅಂತ ಹೇಳ್ತೀರಿ ಅಣು ಎಂಬುದನ್ನು ಯಾರೂ ನೋಡಿಲ್ಲ ಅದು ಬರೀ ಕಲ್ಪನೆ ಆದರೆ ವಸ್ತು ಇಲ್ಲದೇ ಇದ್ದರೆ ಶಕ್ತಿ ಬರ್ತಾ ಇರಲಿಲ್ಲ ಅನುಭವದಲ್ಲಿದೆ ಕಣ್ಣು ಕಾಣಿಸೋದಿಲ್ಲ ಜಗತ್ತಿದೆ ಸೃಷ್ಟ ಕಾಣಿಸೋದಿಲ್ಲ ಆಳದ ಮರ ಕಾಣಿಸುತ್ತೆ ಆಳದ ಬೀಜ ಕಾಣಿಸೋದಿಲ್ಲ ಕಣ್ಣಿಗೆ ಹೂವು ಕಾಣಿಸುತ್ತೆ ಮಾಲೆ ಕಾಣಿಸುತ್ತೆ ಒಳಗಿರೋ ದಾರ ಕಾಣಿಸೋದಿಲ್ಲ ಹಾಗಿದ್ದಾನೆ ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಲ್ಲ ಒಂದೊಂದಕ್ಕೂ ಬೇಕಾದಷ್ಟು ಉಪನಿಷದ್ ವಾಕ್ಯ ಹೇಳಬೇಕು ಭೂತಾನಿ ಜಜ್ಞರೇ ತಸ್ಮಾತ್ ಪ್ರಳಯಂ ಯಾಂತಿ ತತ್ರ ಹೀ ಎಲ್ಲ ಪ್ರಾಣಿಗಳು ಅವನಿಂದ ಉಂಟಾದವು ಪ್ರಳಯದಲ್ಲಿ ಹೋಗುತ್ತೆ ಅನಾಮಯಂ ತನ್ಮಹದುದ್ಯತಂ ಯಶಃ ವಾಚೋ ವಿಕಾರಂ ಕವಯೋ ವದಂತಿ ಲೋಕದಲ್ಲಿರುವ ವಸ್ತುಗಳೆಲ್ಲ ಆ ಭಗವಂತನ ಬೇರೆ ಬೇರೆ ಆಕಾರಗಳಲ್ಲಿ ಅಂತರಾತ್ಮನಾಗಿರುವುದರಿಂದ ಮಣ್ಣು ಒಂದೇ ಆಗಿದ್ದರೂ ಅದರಿಂದ ಉಂಟಾದ ಪದಾರ್ಥಗಳನ್ನು ಒಂದಕ್ಕೆ ಮಾಡಿಕೆ ಅಂತೇವೆ ಒಂದಕ್ಕೆ ಕುಡಿಕೆ ಅಂತೆ ಸಣ್ಣ ಬಟ್ಲಾಗಿದ್ದರೆ ಕುಡಿಕೆ ಅಂತೆ ದೊಡ್ಡದಾಗಿದ್ದರೆ ಮಡಿಕೆ ಅಂತೆ ಬಾವಿಗೆ ಕಟ್ಟಿ ನೀರು ಸೇದೋಗಿ ಬರೋ ಹಾಗಿದ್ರೆ ಗಡಿಗೆ ಅಂತೆ ಭತ್ತ ತುಂಬೋಗಿ ಬಂದರೆ ಓಡೆ ಅಂತ ಹೇಳ್ತೇವೆ ಎಲ್ಲ ಮಣ್ಣೆ ಹಾಗೆಯೇ ಲೋಕದಲ್ಲಿರುವ ಪಶುಗಳು ಪಕ್ಷಿಗಳು ಪ್ರಾಣಿಗಳು ಮರಗಳು ಬೆಟ್ಟ ಎಲ್ಲದರಲ್ಲಿ ಭಗವಂತ ಇದ್ದಾನೆ ಅಂತರಾತ್ಮನಾಗಿ ಅವನಿಂದ ಹೊರಗಡೆ ಕಣ್ಣಿಂದ ಕಾಣಿಸೋಕ್ಕಾಗೋದಿಲ್ಲ ಅಂತೇಳಿ ಈ ಬಹಳ ಮುಖ್ಯವಾದ ಶ್ಲೋಕವನ್ನು ಹೇಳಿ ಅವನನ್ನು ಕಾಣೋರು ಯಾರು ಅಂದರೆ ಯೋಗಿರಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ ಸ ಯೋಗಿಗಳಾದವರು ಮಾತ್ರ ಕಾಣ್ತಾರೆ ನ ದರ್ಶನೀ ತಿಷ್ಠತಿ ರೂಪಮಸ್ಯ ಪಶ್ಯಂತ ಚಯನಂ ಸವಿಶುದ್ಧ ಸತ್ವಾಹ ಹಿತೋ ಮನೀಷೀ ಮನಸಾನ ತಪ್ಯತೆ ಯೇ ಪ್ರವಯಯು ಮೃತಾಸ್ತೆ ಭವಂತಿ ಗೋ ಹಂಚ ಸರ್ಪ ಯೋಗ ಒಂದೊಂದು ಶ್ಲೋಕದ ಗೋ ಯೋಗಿನ ಸ್ತಂ ಪ್ರಪಶ್ಯಂತಿ ಒಂದು ಏಳೆಂಟು ವಾಕ್ಯಗಳು ಯೋಗ ಮಾರ್ಗದಲ್ಲಿಯೇ ಭಗವಂತನ ಕಾಣಬೇಕು ವೇದಾಂತವೆಂಬುದು ಬರೀ ಥಿಯರಿ ಅನ್ವೇಷಣೆ ಒಳಗೆ ನೀವೇ ಹುಡುಕೊಂಡು ಹೋಗಬೇಕು ಭಗವಂತನನ್ನು ಆ ದೇವರನ್ನು ಹುಡುಕೋ ಕೆಲಸದಲ್ಲಿ ಹೊರಗಡೆ ಬಾಗಿಲಲ್ಲಿ ನಿಂತು ಒಳಗೆ ಹೋಗುವಂಥ ಗುರುಗಳು ದಾರಿ ತೋರಿಸ್ತಾರೆ ನೀವೇ ಹುಡುಕಿ ಕಂಡುಕೊಳ್ಳಬೇಕು ಜೊತೆಗೆ ಇರುವುದಿಲ್ಲ ಆದ್ದರಿಂದ ಯೋಗವಿಲ್ಲದೆ ಇದು ವೇದಾಂತ ವ್ಯರ್ಥ ಎಂಬುದಾಗಿ ಹೇಳಿ ಈ ಜಗತ್ತನ್ನು ಏಕಂಪಾದಂ ನೋತ್ಕ್ಷಿಪತಿ ಸಲಿಲಾತಿ ಹಂಸ ಉಚ್ಚರನ್ನೇ ತಂಚೇತ್ ಸಂತದ ಮೂರ್ಧ್ವಾಯ ನ ಮೃತ್ಯು ನಾಮೃತಂ ಭವೇತಿ ಇದೊಂದು ಕೂಟ ಶ್ಲೋಕ ಸಂಸಾರದಲ್ಲಿ ಬದ್ಧರೆಂಬುವರು ಒಂದು ವರ್ಗದವರು ಯಾವಾಗಲೂ ಇದ್ದೇ ಇರ್ತಾರೆ ಅವ್ರನ್ನೂ ಉದ್ಧಾರ ಮಾಡಿಬಿಟ್ರೆ ಆಗ ಸಂಸಾರವೆಂಬುದು ಮುಗಿದು ಹೋಗಿಬಿಟ್ರೆ ಎಲ್ಲರೂ ಮೋಕ್ಷವನ್ನು ಸರ್ವಮುಕ್ತಿ ಹೊಂದಿಬಿಟ್ರೆ ಜೀವನ ಎಂಬುದಿರುವುದಿಲ್ಲ ಭಗವಂತನಿಗೆ ಆಟ ಲೀಲೆ ಇರೋದಿಲ್ಲ ಅಂತ ಭಗವಂತನನ್ನು ಸಸಾಧನವಾಪಿ ಅಸಾಧನವ ಅಮೃತಸ್ಯ ಇತರಸ್ಯ ಮುಕ್ತ ಅಮೃತಸ್ಯೇತರಸ್ಯ ಮಧ್ವ ಉತ್ಸಾಹ ಸಮಾಪು ಸಾಧನೆ ಇದ್ದವರು ಸಾಧನೆ ಇಲ್ಲದೇ ಇದ್ದವರು ಶರಣಾಗತಿಯನ್ನು ಮಾರ್ಗದಲ್ಲಿ ಭಗವಂತನನ್ನು ಹೊಂದಬಹುದು ತಮೇವ ಶರಣಂಗಚ್ಚ ಅಂತ ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಹಾಗೆ ಹೀಗೆ ಸನತ್ ಸುಜಾತರು ಅಮೋಘವಾದ ವೇದಾಂತ ವಿದ್ಯೆಯನ್ನು ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾರೆ ಬೆಳಗಿನ ಜಾವ ಆಯಿತು ಧೃತರಾಷ್ಟ್ರ ಸ್ನಾನಕ್ಕೆ ಎದ್ದ ದಿವಸ ಬೆಳಗ್ಗೆ ಸಂಜೆಯ ಸಭೆಯಲ್ಲಿ ಬಂದು ಕೃಷ್ಣನ ವಾಕ್ಯಗಳನ್ನು ಹೇಳ್ತಾನೆ